ಸೈರಂಧ್ರಿ ಅರಮನೆಗೆ ಬರ್ತಾ ದಾರಿಯಲ್ಲಿ ನರ್ತನಾಗಾರದಲ್ಲಿ ನಿಂತಿದ್ದ ಬೃಹನ್ನಳೆಯನ್ನು ನೋಡುವಾಗ ಅರ್ಜುನನಿಗೆ ಕುತೂಹಲ ಉಂಟಾಗಿ ಕಥಂ ಸೈರಂಧ್ರಿ ಮುಕ್ತಾಸಿ ಕಥಂ ಪಾಪಾಶ್ಚತೆ ಹತಾಹ ನೀವು ಬಿಡುಗಡೆಯಾದದ್ದೇ ಹೇಗೆ ಆ ಪಾಪಿಗಳು ನಿನ್ನನ್ನು ಕೆಣಕಿದವರು ಹೇಗೆ ಸತ್ರು ಇಚ್ಛಾಮಿ ವೈತವ ಶ್ರೋತಂ ಸರ್ವಮೇವ ಯಥಾತತಂ ಎಲ್ಲವನ್ನೂ ಹೇಳು ಅಂತ ಕೇಳಿದ ಅರ್ಜುನ ಕೇಳಿದ್ದು ಸಹಜವಾದ ಕುತೂಹಲದಿಂದ ಕೋಪ ಬಂದುಬಿಡ್ತು ದ್ರೌಪದಿ ದೇವಿಗೆ ನಿನಗ್ಯಾಕ್ ಬೇಕು ಈ ಕಥೆ ನೀನು ಅಪಂಸಕ ಅಂತ ಬೈಯುವ ರೀತಿ ಎಷ್ಟು ಸೊಗಸಾದ ಹಾಸ್ಯ ನೋಡಿ ಬೃಹನ್ನಳೇಕಿನ್ನು ಕಿನ್ನು ತವ ಸೈರಂಧ್ಯ ಕಾರ್ಯ ಮಧ್ಯವೈ ನಿನ್ನ ಕೆಲಸ ನೀ ನೋಡು ನಾಟ್ಯ ಕಲಿಸೋದು ಯಾ ವಸಸಿ ಕಲ್ಯಾಣಿ ಸದಾ ಕನ್ಯಾಪುರೇ ಸುಖಂ ಹೆಂಗಳೆಯರ ಮಧ್ಯದಲ್ಲಿ ಸುಖವಾಗಿ ಅರಮನೆಯ ಮಧ್ಯದಲ್ಲಿರೋ ನಿನಗ್ಯಾಕಯ್ಯ ಗಂಡಸಿಗೆ ಗೌರಿ ದುಃಖ ಅಂತ ಕನ್ನಡದಲ್ಲಿ ಗಾದೆ ಮಾಡಿದ ಹಾಗೆ ನಿನಗ್ಯಾಕೆ ಈ ಕಷ್ಟ ಅಂದರೆ ಭೀಮಸೇನ ಒದಗಿದ ನನ್ನ ಕಷ್ಟಕ್ಕೆ ನೀನು ಇದ್ದೀಯೇ ನೋಡು ನೀನು ಗಾಂಡ್ಯವ ಏನು ಪ್ರಯೋಜನ ಅನ್ನುವಂತೆ ಮನಸ್ಸು ತಿವಿಯುವಂತೆ ದ್ರೌಪದಿ ಮಾಡಲಾಗಿ ಸ್ವಲ್ಪ ಮುಖ ಪೆಚ್ಚಾಗಿ ಬೃಹನ್ನಳೆ ಹೇಳ್ತಾಳೆ ಬೃಹನ್ನಲಾಪಿ ಕಲ್ಯಾಣಿ ದುಃಖಮಾಪ್ನೋತಿ ಅನುತ್ತಮಂ ತಿರ್ಯಜ್ಞೋ ನಿಗತ ಬಾಲೇ ನ ಜೈನಾಂ ಅವಬುದ್ಧಸೇ ನಪುಂಸಕತ್ವ ಇದ್ದರು ನನಗೂ ದುಃಖ ಉಂಟು ನೀನೇನು ಮನುಷ್ಯನೇ ಅಂತ ಕೇಳಿದರೆ ಗಂಡಾಗಿರಲಿ ಹಣ್ಣಾಗಿರಲಿ ನನಗೂ ದುಃಖ ಉಂಟು ತಿರ್ಯಗ್ಯೋ ನಿಗತ ಬಾಲೆ ತಿರ್ಯಗ್ಯೋನಿ ಮಾತು ಬರದೇ ಇರತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೂ ದುಃಖ ಉಂಟು ನಿನಗೆ ಗೊತ್ತಿಲ್ಲ ಅಷ್ಟೇ ನನ್ನ ಹೃದಯದ ಎಷ್ಟು ವೇದನೆ ಆಗಿದೆ ಎಂಬುದಾಗಿ ಕ್ಲಿಶ್ಯಂತ್ಯ ಅಂತ ಈ ಸುಶ್ರೋಣಿ ಕೋನು ದುಃಖಂನ ಚಿಂತೆಯೇತಿ ನಿನಗೆ ಇಷ್ಟ ಕಷ್ಟ ಬಂದಾಗ ಈ ಊರಲ್ಲಿ ಅರಮನೆಯಲ್ಲಿ ಯಾರು ತಾನೇ ನಿನಗೆ ಕಣ್ಣೀರು ಹಾಕೋದಿಲ್ಲ ಏನೋ ತಿಳ್ಕೋಬೇಕು ಅಂತ ಹೇಳಿದೆ ಹೇಳಿದೆ ಅಂದ್ರೆ ಬೇಡ ಹೋಗು ಅಂತ ಹೇಳಲಾಗಿ ಸೈರಂಧ್ರಿ ನೇರವಾಗಿ ಸುದೇಶ್ನೆ ಅರಮನೆ ಒಳಕ್ಕೆ ಬಂದಳು ಅವಳನ್ನು ನೋಡಿ ಭಯ ಆರಂಭವಾಯಿತು ಸುದೇಶ್ನೆ ನಡುಗುತ್ತಾ ಇದ್ದಾಳೆ ಅಮ್ಮ ನಿನ್ನ ಕೈ ಮುಗಿತೇನೆ ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ ಬಿಚ್ಚೋಲೆ ಬಳೆಯನ್ನು ಕೊಡ್ತೇನೆ ಅರಿಶಿನ ಕುಂಕುಮ ಕೊಡ್ತೇನೆ ಎಲ್ಲರೂ ಹೋಗಿಬಿಡು ನೀನು ನಮ್ಮ ಮನೆಯಲ್ಲಿರಬೇಡ ರಾಜಾಭಿಭೇತಿತೆ ಭದ್ರೇ ಗಂಧರ್ವೇಭ್ಯ ನನ್ನ ರಾತ್ರಿ ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ಯಜಮಾನರಿಗೆ ಗಂಧರ್ವರಿನ್ ಯಾರ್ಯಾರು ಒಲಿ ತಗೊಂಡು ಹೋಗ್ತಾರೋ ನಮ್ಮೂರಲ್ಲಿ ಪಾಪಿಗಳು ಅವರು ಸತ್ರು ಅಂತಲ್ಲ ನಮ್ಮ ಯಜಮಾನರು ಅಲ್ಲಿ ನಿನಗೆ ಅವಮಾನವಾದಾಗ ಅಲ್ಲೊಂದಿಲ್ಲೊಂದು ಅಡ್ಡು ಮಾತಾಡಿರ್ಬೋದು ಮುಂದಿನ ಸರದಿ ಅವರದು ಅಂತ ಕಾಣುತ್ತೆ ಆದ್ದರಿಂದ ನನಗೆ ಇಲ್ಲಿ ಜಾಗ ಕೊಡುವುದಕ್ಕೆ ಅವಕಾಶವಿಲ್ಲ ಎಲ್ಲರೂ ಹೋಗಿಬಿಡು ಪುಂಸಾಮಿಷ್ಟಶ್ಚ ವಿಷಯ ನಿನ್ನನ್ನು ನೋಡಿದ್ರೆ ರೂಪ ಕೆಡಗುತ್ತೆ ಗಂಧರ್ವಾಶ್ಚಾತಿ ಕೋಪನಾಹ ಈ ಕಡೆಯಲ್ಲಿ ಗಂಧರ್ವರು ಕೋಪ ತಡೆಯೋದಕ್ಕಾಗೋದಿಲ್ಲ ನಾನೇನು ಮಾಡಲಿ ನೀನು ರೂಪ ಕುರೂಪ ಆಗಿದ್ದರೆ ಇಟ್ಕೋತಿದ್ದೆ ರೂಪ ಕೆಡಗುತ್ತೆ ಎಲ್ಲರೂ ಹೋಗ್ಬಿಡು ಅದಕ್ಕೆ ಸೈರಂದ್ರೆ ಹೇಳ್ತಾಳೆ ತ್ರಯೋದಶಾಹ ರಾಜಾ ಕ್ಷಾಮ್ಯತು ಭಾಮಿನಿ ನನ್ನ ಅವಧಿ ಗಡುವು ಗಂಡಂದ್ರನ್ನ ಬಿಟ್ಟು ಬಂದಿದ್ದೇನೆ ಒಂದು ವರ್ಷ ಕಾಲ ಅದು ಅವಧಿ ಪೂರ್ಣವಾಗುವುದಕ್ಕೆ ಹದಿಮೂರು ದಿವಸ ಬಾಕಿ ಉಳ್ಕೊಂಡಿದೆ ತ್ರಯೋದಶ ಲೆಕ್ಕ ಕೊಟ್ಟಿದ್ದಾರೆ ಆ ಹದಿಮೂರು ದಿವಸ ನೀವು ಹೋಗುವಂದರೂ ನಾನು ಹೋಗೋದಿಲ್ಲ ಹದಿಮೂರು ದಿವಸ ಮುಗಿದ ಮೇಲೆ ಒಂದು ದಿವಸ ಇರಬೇಕು ಅಂತ ಕೇಳಿದರೂ ನಾನು ಇರುವುದಿಲ್ಲ ಇದು ಗಟ್ಟಿಯಾಗಿ ದಿಟ್ಟವಾಗಿ ಹೇಳಿಬಿಟ್ಟಾಗ ಅಯ್ಯೋ ಇನ್ನೂ ಹದಿಮೂರು ದಿವಸ ಕಾಯಬೇಕೆ ಹಾಗೆ ಒಂದು ಕೆಲಸ ಮಾಡು ನಿನ್ನ ಕಾಲಿಗೆ ಬೀಳ್ತೇನೆ ನನ್ನ ಯಜಮಾನರ ತಂಟೆಗೆ ನಿನ್ನ ಗಂಧರ್ವಪತಿಗಳು ಬರದೇ ಇರುವಂಥ ಅಭಯವನ್ನು ಕೊಡುವಂತ ಕೇಳ್ತಾಳೆ ವಸಭದ್ರಂ ಭದ್ರೇ ಇಟ್ಟಂತ್ವಂ ತ್ವಾಮಹಂ ಶರಣಂಗತ ತ್ರಾಯಸ್ವಮ ಭರ್ತಾರಂ ಪುತ್ರ ಶೈವ ವಿಶೇಷತಃ ನನ್ನ ಮಕ್ಕಳನ್ನು ಕಾಪಾಡುವಂತ ಬೇಡ್ಕೊಳ್ತಾಳೆ ಯಾರಿಗೂ ಗೊತ್ತಾಗಲಿಲ್ಲ ಭೀಮ ಬಂದಿದ್ದಾನೆ ಅಂತ ಗಂಧರ್ವ ಅಂತ ತಿಳ್ಕೊಂಡ್ರು ಕೀಚಕಪದೇ ಉಪಪರ್ವ ಮುಗಿಯಿತು ಗೋಹರಣ ಪರ್ವಕ್ಕೆ ಪ್ರಾರಂಭಕ್ಕೆ ಹೋಗ್ತಿದ್ದೇವೆ ಈ ಕಡೆಯಲ್ಲಿ ಹಸ್ತನಾಮತಿ ಕಡೆಗೆ ಹೋಗೋಣ ಬಹಳ ದಿವಸವಾಯಿತು ಏನು ದುರ್ಯೋಧನ ಸಮಾಚಾರ ಗೊತ್ತಾಗಲಿಲ್ಲ ವನವಾಸ ಮುಗಿಯಿತು ಪಾಂಡವರದು ಅಂತ ಕೇಳಿದ್ದ ದುರ್ಯೋಧನ ಅಜ್ಞಾತವಾಸಕ್ಕೆ ಎಲ್ಲಿ ಹೋದರೂ ಪತ್ತೆ ಮಾಡಬೇಕು ಪತ್ತೆ ಮಾಡಿಬಿಟ್ರೆ ಇನ್ನು ಮತ್ತೆ ಹದಿಮೂರು ವರ್ಷ ನಮ್ಮ ಕಡೆ ಬರೋ ಹಾಗಿಲ್ಲ ಅಂತ ಅವನು ವಿಶ್ವ ಪ್ರಯತ್ನವನ್ನು ಮಾಡಿಯೂ ಪಾಂಡವರ ಸುಳಿವೇ ಸಿಕ್ಕಲಿಲ್ಲ ಇವರು ಅಜ್ಞಾತವಾಸ ಆರಂಭ ಮಾಡಿದ ನಾಲ್ಕನೇ ತಿಂಗಳಲ್ಲಿ ಜೀಮೂತನನ್ನು ಕೊಂದಿದ್ನಲ್ಲ ಭೀಮಸೇನ ಅದನ್ನು ಹೋಗಿ ಯಾರೋ ಹೇಳಿದರು ವಾರ್ತಾಹರರು ಸಿ ಐ ಡಿಗಳಲ್ಲಲ್ಲಿಯೇ ಇದ್ದವ್ರನ್ನ ಏನೇನೋ ಸಮಾಚಾರ ದಿವಸ ಕೇಳ್ತಿದ್ದಾಗ ಬುದ್ಧಿಯ ಜೀಮೂತ ಹೋಗಿಬಿಟ್ಟ ಅಂತ ಆವಾಗಲೇ ಅಂದಿದ್ದ ಒಬ್ಬ ಜೀಮೂತ ಹೋದ್ನೆ ಜೀಮೂತ ಸಾಯುವುದಕ್ಕೆ ಅವಕಾಶವಿಲ್ಲವಲ್ಲ ಕೊಂದವರು ಯಾರು ಅವನು ಯಾವನು ಹೇಳ್ದ ವಿರಾಟ್ ನಗರದಲ್ಲಿ ಒಬ್ಬ ಅವನು ಬಂದಿದ್ದಾನೆ ಅವನು ಆನೆ ಪಳಗಿಸ್ತಾನೆ ಕುದುರೆ ಪಳಗಿಸ್ತಾನೆ ಅವನೇ ಮಾಡಿದ್ದು ನಾವೇ ನೋಡಿದ್ವು ಅಂತ ಕೆಲವರು ಹೇಳಿದರು ಆವಾಗ ಹಚ್ಕೊಂಡಿರಲಿಲ್ಲ ಮನಸ್ಸಿಗೆ ದುರ್ಯೋಧನ ಈಗ ಹನ್ನೊಂದು ತಿಂಗಳು ಮುಗೀತಾ ಮುಗೀತಾ ಏನರೋ ಸಮಾಚಾರ ದಿವಸ ದಿವಸ ಕೇಳ್ತಿದ್ದಾನೆ ಇದೆ ಡಬಡಬ ಅಂತ ಇದೆ ಬಂದ್ಬಿಡ್ತಾರಲ್ಲ ಪಾಂಡವರು ಅಂತ ಈಗ ಒಬ್ಬ ಹೋಗಿ ಹೇಳಿದ ಬುದ್ಧಿ ಅಚಾತುರ್ಯ ಅಸಂಭಾವಿಯಾಗಿ ಹೋಯಿತು ಅತಿಮಾನುಷವಾಗಿ ಹೋಯಿತು ಕೀಚಕ ಮಹಾರಾಜ ಸತ್ತು ಹೋಗಿಬಿಟ್ಟ ಅಂತ ಒಬ್ಬ ಚಾರ ಹೇಳಲಾಗಿ ದುರ್ಯೋಧನ ಕಿವಿ ನಿಮರಿತು ಕೀಚಕ ಸತ್ತನೆ ಕೀಚಕ ಹೇಗೆ ಹೋದ ಅವಂಥ ಬಲಿಷ್ಠ ಯಾತಕ್ಕೆ ಹೋದ ಮುಷ್ಟಿಯುದ್ಧದಲ್ಲಿ ಬಲರಾಮನನ್ನು ಭೀಮನನ್ನು ಶಲ್ಯನನ್ನು ದುರ್ಯೋಧನನನ್ನು ಬಿಟ್ಟರೆ ಕೀಚಕ ಒಬ್ಬ ಮುಷ್ಟಿಯುದ್ಧದಲ್ಲಿ ಗಟ್ಟಿ ಇದ್ದ ಅವತ್ತಿನ ವಿಶ್ವ ದಾಖಲೆ ರೆಕಾರ್ಡ್ ಹೇಗಿತ್ತು ಅಂದರೆ ಬಲರಾಮನ ಸಮ ಗದಾ ಯುದ್ಧ ಕುಸ್ತಿ ಯುದ್ಧದಲ್ಲಿ ಯಾರೂ ಇರಲಿಲ್ಲ ಅವನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಭೀಮ ಇದ್ದ ಮೂರನೇವನು ಶಲ್ಯ ಮಹಾರಾಜ ಮದ್ರ ದೇಶದವನು ಇವತ್ತಿನ ಇರಾಕ್ ಅಂತ ಕರೆಯೋ ಭಾಗದವನಿದ್ದ ನಾಲ್ಕನೇವನೇ ಇವನಿದ್ದ ದುರ್ಯೋಧನ ಇದ್ದ ಐದನೇವನು ಈ ಕೀಚಕ ಅಷ್ಟು ಪ್ರಸಿದ್ಧ ಯಾರ ಯಾಕೊಂದ್ರು ಅವನು ಹೇಳ್ದ ಯಾವನೋ ಗಂಧರ್ವನಂತೆ ಸ್ವಾಮಿ ಗಂಧರ್ವನಿಂದ ಹೋಗಿಬಿಟ್ರು ಇದೇನು ಒಗಟೆ ಇದ್ದಾಗಿದೆಯಲ್ಲ ಗಂಧರ್ವ ಬರೋಕೆ ಏನು ಕಾರಣ ಅಯ್ಯೋ ಏನು ಕತೆ ಹೇಳ್ತೀರಿ ಆ ಅರಮನೆಯಲ್ಲಿ ಆಶ್ರಯ ಪಡೆಯೋದಕ್ಕೆ ಹನ್ನೊಂದು ತಿಂಗಳ ಹಿಂದೆ ಒಬ್ಬಳು ಹೆಂಗಸು ಬಂದಳು ಆ ಹೆಂಗಸನ್ನು ಕೆಣಕಿದ ಸ್ತ್ರೀ ಚಾಪಲ್ಲಿ ಬಿದ್ದವನು ಸತ್ತು ಹೋಗಿಬಿಟ್ಟ ಅಂದರು ಆ ಹೆಂಗಸು ಹೇಗಿದ್ದಾಳೆ ಹೇಳು ಅಂತ ಕೇಳಿದ ಅವನಿಗೆ ಅನುಮಾನ ಉಂಟಾಯಿತು ಶಕುನಿ ಕರ್ಣರು ಸೇರಿಕೊಂಡರು ಆ ಜಾಗದಲ್ಲಿ ಎಲ್ಲಿ ಎಲ್ಲಿ ಇನ್ನೊಂದು ಸಲ ಹೇಳು ಇನ್ನೊಂದು ಸಲ ಹೇಳು ಆ ಅಡುಗೆ ಹೇಗಿದ್ದ ಎಲ್ಲ ಹಿಂದೆ ಮುಂದೆ ಒಂದಕ್ಕೊಂದಕ್ಕೆ ಹೊಂದಿಸಿ ತಾಳೆ ಹಾಕಿ ನೋಡ್ತಾ ಇದ್ದಾರೆ ಆ ಹೆಂಗಸು ಸೈರಂಧ್ರಿ ಹೆಸರು ಗೊತ್ತಿಲ್ಲ ಸ್ವಾಮಿ ಗಂಧರ್ವ್ರ ಹೆಂಡತಿಯಂತೆ ತಲೆ ಯಾವಾಗಲೂ ಬಿಚ್ಚಿಟ್ಟಿರ್ತಾಳೆ ಒಂಟಿ ಸೀರೆ ಉಟ್ಟಿರ್ತಾಳೆ ಕಣ್ಣು ಹೀಗಿದೆ ಮೂಗು ಹೀಗಿದೆ ಮೇಲಿಂದ ಕೆಳಗೆ ತನಕ ವರ್ಣನೆ ಮಾಡಲಾಗಿ ದುರ್ಯೋಧನ ತಲೆಗೆ ಬಂತು ಅವಳೇ ದ್ರೌಪದಿ ಇರಬಹುದು ಹಾಗಿದ್ರೆ ಕೀಚಕನನ್ನು ಕೊಂದವನು ಯಾರು ಅವನು ಭೀಮಸೆಯನ್ನೇ ಇರಬೇಕು ಉಳಿದವ್ರು ಯಾರು ಶಲ್ಯ ಬಂದಿಲ್ಲ ಅಲ್ಲಿ ಬಲರಾಮ ಬಂದಿಲ್ಲ ದುರ್ಯೋಧನ ಇಲ್ಲೇ ಇದ್ದಾನೆ ಆದ್ರಿಂದ ಅವನು ಭೀಮನೇ ಇರಬೇಕು ಅವನೇ ಗಂಧರ್ವ ರೂಪ ಅಂತ ಹೇಳ್ಕೊಂಡಿರಬೇಕು ಆಹಾ ಈಗೆಲ್ಲ ಸರಿ ಹೋಯಿತು ಜೀಮೂತನನ್ನು ಕೊಂದವನು ಅವನೇ ಕೀಚಕನನ್ನು ಕೊಂದವನು ಅವನೇ ನೂರೈದು ಉಪಕೀಚಕರನ್ನು ಕೊಂದವನು ಅವನೇ ಅಂದಮೇಲೆ ಪಾಂಡವರಲ್ಲೇ ಇರಬೇಕು ಓಹೋ ಇನ್ನೊಂದು ಸ್ವಲ್ಪ ದಿವಸ ಉಳ್ಕೊಂಡಿದೆ ಅಷ್ಟರ ಪತ್ತೆ ಮಾಡಿದ್ರು ಪರವಾಗಿಲ್ಲ ಅಂತ ತಿಳ್ಕೊಂಡು ಒಂದು ತುರ್ತು ಸಭೆಯನ್ನು ಸೇರಿಸ್ತಾರೆ ಎಮರ್ಜೆನ್ಸಿ ಮೀಟಿಂಗ್ ಆ ಸಭೆಯಲ್ಲಿ ವಿದುರ್ನನ್ನು ಕರೆಯದೆ ಉಳಿದವರೆಲ್ಲ ಸೇರಿಕೊಂಡು ಭೀಷ್ಮ ದ್ರೋಣ ಕರ್ಣ ಶಕುನಿ ದುಶಾಸನ ಮೊದಲಾದವರು ಮಾತನಾಡ್ತಾ ಇದ್ದಾರೆ ಪಾಂಡವರಲ್ಲಿ ಪಾಂಡವರಲ್ಲಿ ಪಾಂಡವರಲ್ಲಿ ಪಾಂಡವರ ಸಮಾಚಾರ ಒಬ್ಬರು ಬಂದು ಹೇಳಲಿಲ್ಲ ಎಷ್ಟೊಂದು ಐಶ್ವರ್ಯವನ್ನು ಆಸೆ ತೋರಿಸಿದ್ರು ಹೇಳಲಿಲ್ಲ ಎಲ್ಲಿರ್ಬೋದು ಎಲ್ಲಿರ್ಬೋದು ಕೇಳ್ತಾ ಶೌರ್ಯಾಧಿ ಭೋರಾಜ್ಞ ಮಹಾಸತ್ವ ಸಗೀಚಕಃ ಗುಜು ಗುಜು ವಾರ್ತೆನೂ ಬಂತು ಭೀಮನೇ ಇರ್ಬೋದಲ್ಲಿ ಅರಮನೆಯಲ್ಲಿ ಎಲ್ಲರೂ ಹೇಳೋಕೆ ಶುರು ಮಾಡಿದರು ಕೀಚಕ ಸತ್ತ ಸಮಾಚಾರ ಹಸ್ತನಾವತಿ ತುಂಬ ಸುತ್ತಿಕೊಂಡಾಗ ಇದು ಭೀಮನ ಕೆಲಸ ಎಂಬುದಾಗಿ ಎಲ್ಲರೂ ಹೇಳೋಕೆ ಆರಂಭ ಮಾಡಿದರು ಚಾರೆಲ್ಲ ಹೇಳಿಬಿಟ್ರು ಎಲ್ಲ ಒಪ್ಪಿಗೆ ಆಯಿತು ಕನ್ಫರ್ಮೇಷನ್ ಇದು ಹೌದು ಹೀಗೆ ಅಂತ ಒಂದು ನಿರ್ಧಾರ ಬೇಕಲ್ಲ ಅದಕ್ಕಾಗಿ ಈ ಪಾಂಡವರಲ್ಲಿದ್ದಾರೆ ದೃಢಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಆ ಸಭೆಯನ್ನು ಸೇರಿಸಿದ್ದಾರೆ ಸಭೆಯಲ್ಲಿ ದುರ್ಯೋಧನ ಎಷ್ಟು ನಯವಂಚಕನಾಗಿ ಕೇಳ್ತಾನೆ ತಾತ ಗುರುಗಳೇ ದ್ರೋಣಾಚಾರ್ಯರೇ ಯಾವತ್ತು ಪಾಂಡವರು ನಮ್ಮನ್ನು ಬಿಟ್ಟು ಹೋದರೋ ನಾವು ಯಾವತ್ತು ಹೊರಡಿಸಿದವೋ ನಮ್ಮ ಹಸ್ತನಾವತಿ ರಾಜ್ಯ ಪೂರ್ತಿ ಬರಡಾಗಿ ಹೋಯಿತು ಕ್ಷಾಮ ಬಂದುಬಿಡ್ತು ಮಳೆ ನಿಂತು ಹೋಯಿತು ಈ ಪಾಂಡವರಲ್ಲಿ ಹೋದ್ರು ಅದು ಗೊತ್ತಾಗಲಿಲ್ಲ ಒಂದು ವೇಳೆ ನಿಮಗೇನಾದರೂ ಗೊತ್ತಿದ್ರೆ ಪಾಂಡವರೆಲ್ಲಿ ಹೋದರೂ ಹೇಳಿ ಎಂಬುದಾಗಿ ಕೇಳ್ತಾ ಇದ್ದಾರೆ ದ್ರೋಣಾಚಾರ್ಯರು ಭೀಷ್ಮನ ಮುಖವನ್ನು ನೋಡಿದರು ಹೆಚ್ಚು ಕಮ್ಮಿ ಅಜ್ಞಾತವಾಸ ಅವಧಿಯು ಮುಗಿದಿರಬೇಕು ಅಂತ ಅವರಿಬ್ಬರಿಗೆ ಲೆಕ್ಕಾಚಾರವಿತ್ತು ದ್ರೋಣಾಚಾರ್ಯರು ಅರ್ಜುನನ ಪಕ್ಷಪಾತಿ ಭೀಷ್ಮರು ಉಭಯ ಕುಲಕ್ಕೆ ಮಧ್ಯಸ್ಥರಾಗಿದ್ದವರು ಆದರೂ ಪಾಂಡವರಿಗೆ ಅಪಾಯ ಬರಬಾರದು ಅಂತ ನೇರವಾಗಿ ಹೇಳಲಾರದೆ ಪರ್ಯಾಯದಲ್ಲಿ ಪಾಂಡವರಿದ್ದ ದೇಶ ಹೇಗಿರ್ತದೆ ಎಂಬುದಾಗಿ ಒಂದು ಲಕ್ಷಣಗಳನ್ನು ಕೊಡ್ತಾರೆ ಭೀಷ್ಮರು ಹೇಳಿದರು ನೋಡಪ್ಪ ನನಗೆ ನೀನು ಒಂದೇ ದುರ್ಯೋಧನ ಧರ್ಮರಾಜಾದಿಗಳು ಒಂದೇ ಅವರು ಅಲ್ಲಿದ್ದಾರೆ ಎನ್ನುವುದನ್ನು ನಾನು ಊಹಿಸಬಲ್ಲೆ ಆದರೆ ಅದು ನಿನಗೆ ಅನುಕೂಲವಾಗಿ ಪಾಂಡವರಿಗೆ ತೊಂದರೆ ಆಗುವಂತ ನಾನು ಹೇಳಬಾರದು ಆದ್ದರಿಂದ ನಾನು ಸಮುದಾಯದಲ್ಲಿ ಒಂದು ಮಾತನಾಡ್ತೇನೆ ನೋಡ್ಕೋ ಚಾರರ ಮೂಲಕ ತಿಳಿದುಕೋ ಯುಧಿಷ್ಠ ಇರುವ ಜಾಗದಲ್ಲಿ ಯಜ್ಞ ಯಾಗಗಳು ನಿತ್ಯ ನಡೀತಾ ಇರ್ತದೆ ಮಳೆ ಬೆಳೆ ಚೆನ್ನಾಗಿರ್ತದೆ ವೇದಘೋಷ ಚೆನ್ನಾಗಿರ್ತದೆ ಧಾನ್ಯಗಳ ಸಮೃದ್ಧಿ ಉಂಟು ದಾನ ದಕ್ಷಿಣೆ ಪುಷ್ಕಳವಾಗಿ ಯೋಗ್ಯರಾದವರಿಗೆ ಸಿಕ್ಕತ್ತೆ ಪುಷ್ಪ ಸಮೃದ್ಧಿ ಗುಣವಂತಿ ಗಂಧವಂತಿ ಮಾಲ್ಯಾನಿ ಒಳ್ಳೆಯ ಹೂವುಗಳು ಹೂವುಗಳಲ್ಲಿ ಪರಿಮಳ ಗಂಧವುಳ್ಳವು ಗುಣವಂತಿ ಜನ ಶುಭ ಮಾತುಗಳನ್ನಾಡ್ತಾರೆ ಯಾವ ರಾಷ್ಟ್ರದಲ್ಲಿ ಒಳ್ಳೆಯ ಮಾತುಗಳೇ ಕೇಳಿ ಬರ್ತವೆಯೋ ಜನರ ಬಾಯಲ್ಲಿ ಅಶ್ಲೀಲ ಮಾತುಗಳು ಬರೋದಿಲ್ಲವೋ ಅಲ್ಲಿ ಧರ್ಮರಾಜ ಇರುವ ಸಂಭವ ಗಾಳಿ ಸುಖವಾಗಿ ಬೀಸುತ್ತೆ ಅತಿರೇಕವಿಲ್ಲದ ವಾತಾವರಣ ಇರುತ್ತೆ ಭಯ ಬಾಧೆ ಇರೋದಿಲ್ಲ ರಸವರ್ಗ ಚೆನ್ನಾಗಿರುತ್ತೆ ಹಾಲು ಮೊಸರು ದಧಿ ಸರ್ಪಿ ಮಧು ಕ್ಷೀರ ಇಕ್ಷು ರಸ ಸಮೃದ್ಧಿ ಇರ್ತದೆ ಪಂಚೇಂದ್ರಿಯ ಮನುಷ್ಯರಿಗೂ ಐದು ಇಂದ್ರಿಯಗಳು ಹತೋಟಿಯಲ್ಲಿರ್ತವೆ ಧರ್ಮರಾಜ್ಯಾಗದಲ್ಲಿ ಜಾಗದಲ್ಲಿ ವರ್ಣಾಶ್ರಮ ಧರ್ಮ ಪರಿಪಾಲನೆ ಚೆನ್ನಾಗಿರುತ್ತೆ ಪ್ರಜೆಗಳಲ್ಲಿ ಸಹಕಾರವಿರ್ತದೆ ಗುಣಕರ್ಮ ಅನುಗುಣ ವೃತ್ತಿ ಇರ್ತದೆ ತುಷ್ಟರಾಗಿರ್ತಾರೆ ಪ್ರಜೆಗಳು ಕಳ್ಳರ ಕಾಟ ಇರುವುದಿಲ್ಲ ದೇವಾಲಯ ಮಠಗಳಲ್ಲಿ ಶಾಂತಿ ಕ್ಷೇಮ ಉಂಟು ಉತ್ಸವಗಳನ್ನು ಆಚರಣೆ ಮಾಡ್ತಾರೆ ಸುಳ್ಳು ಮೋಸ ತಟಪಟ ವಂಚನೆ ಇರೋದಿಲ್ಲ ಹ್ರೀಹಿ ಶ್ರೀಹಿ ಕೀರ್ತಿ ತೇಜ ಆನುಶಂಸ ಸಮೃದ್ಧಿ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಜನರಲ್ಲಿ ನೇರ ನಡೆನುಡಿ ಇರ್ತದೆ ಈ ಲಕ್ಷಣ ಇರೋ ಜಾಗದ ಧರ್ಮರಾಯ ಇರ್ತಾನೆ ಅಂತ ಹೇಳಿಬಿಟ್ಟು ಬಾಯಿ ಬಿಟ್ಟು ಹೇಳಲಿಲ್ಲ ಆಮೇಲೆ ಶಕುನಿ ಇವರೆಲ್ಲ ಸೇರಿಕೊಂಡು ಮರೆಯಲ್ಲಿ ಲೆಕ್ಕಾಚಾರ ಹಾಕ್ತಾರೆ ಬೇರೆ ಬೇರೆ ದಿಕ್ಕಿನ ಗೂಢಚಾರನೆಲ್ಲ ಕರೆಸಿ ಇಂಥ ಜಾಗ ಎಲ್ಲಿದೆಯೋ ಅಂತ ಕೇಳುವಾಗ ಒಬ್ಬ ಶಾರ ಹೇಳಿದ ಬುದ್ಧಿ ಮತ್ಸ್ಯರಾಜ್ಯದಲ್ಲಿ ಮಾತ್ರ ಈ ಎಲ್ಲ ಲಕ್ಷಣ ಇದೆ ಅಲ್ಲೊಂದು ಕಡೆ ಮಾತ್ರ ಕ್ಷಾಮ ಇಲ್ಲ ನದಿಗಳು ಸಮೃದ್ಧಿ ಕೆರೆಗಳಲ್ಲಿ ನೀರಿವೆ ಗೋವುಗಳ ರಕ್ಷಣೆ ಚೆನ್ನಾಗಿದೆ ಅಲ್ಲೊಂದು ವೇಳೆ ಇದ್ದರೂ ಇರಬಹುದು ಯಾಕೆ ಪತ್ತೆ ಮಾಡಲಿಲ್ಲ ನಮಗೆ ಯಾಕೆ ಪತ್ತೆ ಆಗುತ್ತೆ ಸ್ವಾಮಿ ನಿಮಗೆ ತಿಳಿಯದೇ ಇದ್ರೆ ಅಂತ ಅವರು ತಪ್ಪಿಸಿಕೊಂಡ್ರು ಆಗ ದುರ್ಯೋಧನ ಶಕುನಿ ತೀರ್ಮಾನ ಮಾಡಿದ್ರು ಅಲ್ಲೇ ಇರಬೇಕು ಪಾಂಡವರು ಆದರೆ ಅಲ್ಲೇ ಇದ್ರೆ ಅವ್ರನ್ನ ಪತ್ತೆ ಮಾಡುವುದು ಹೇಗೆ ಹೊರಗೆ ಬನ್ನಿ ಅಂತ ಕೇಳುವುದು ಹಾಗೆ ಅದಕ್ಕೊಂದು ಮುತ್ತಿಗೆ ಹಾಕಬೇಕು ಊರಿಗೆ ಮುತ್ತಿಗೆ ಹಾಕಿದರೆ ಕೀಚಕ ಸತ್ತದ್ದರಿಂದ ಮತ್ಸ್ಯನಗರಿಗೆ ಈಗ ರಕ್ಷಣೆ ಇರುವುದಿಲ್ಲ ರಕ್ಷಣೆ ಇಲ್ಲದೆ ಮೇಲೆ ಆಶ್ರಯ ಕೊಟ್ಟಿದ್ದರೆ ಅಲ್ಲಿ ಒಂದು ವೇಳೆ ಪಾಂಡವರಿದ್ದರೆ ವಿರಾಟನ ಸಹಾಯಕ್ಕೆ ಪಾಂಡವರೇ ಹೊರಗೆ ಬರ್ತಾರೆ ಹೊರಗೆ ಬಂದಾಗ ನೀವು ಪಾಂಡವರು ಅಂತ ಪತ್ತೆ ಮಾಡಿ ಇನ್ನು ಹದಿಮೂರು ದಿವಸ ಅವಕಾಶ ಇರೋಣದ್ರಿಂದ ಅವ್ರನ್ನ ಮತ್ತೆ ಹನ್ನೆರಡು ವರ್ಷ ಮಾಸ ಕರಬಹುದು ಎಂಬುದಾಗಿ ತೀರ್ಮಾನ ಮಾಡಿ ಯಾವ ಕಡೆಯಿಂದ ನಾವು ಮುತ್ತಿಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ ಆ ಹೊತ್ತಿನಲ್ಲಿ ಪಾಂಡವರ ಹುಟ್ಟ ಹಗೆಗಳಾಗಿದ್ದ ತ್ರಿಗರ್ತ ರಾಜರುಗಳು ಸೇರಿದ್ದರು ತ್ರಿಗರ್ತರು ಗರ್ತ ಅಂದರೆ ಹಳ್ಳ ಆ ರಾಜ್ಯ ಆಗಿತ್ತು ಮೂರು ದೊಡ್ಡ ಹಳ್ಳ ಇದ್ದಾಗಿತ್ತು ಅದಕ್ಕೆ ತ್ರಿಗರ್ತರ ದೇಶ ಎಂಬುದಾಗಿ ಹೆಸರು ವಾಯುವ್ಯ ಭಾಗದಲ್ಲಿ ಆಫ್ಘಾನಿಸ್ತಾನ ಇವತ್ತಿನ ಪಾಕಿಸ್ತಾನಕ್ಕೆ ಆಫ್ಘಾನಿಸ್ತಾನಕ್ಕೆ ಬಾರ್ಡರ್ ಅದು ಸುರಥ ಸುಶರ್ಮ ಸತ್ಯರಥ ಸತ್ಯೇಶು ರುಕ್ಮರಥ ಇವರು ಐವರು ಇವರಿಗೆ ತ್ರಿಗರ್ತರು ಎಂಬುದಾಗಿ ಹೆಸರು ವೃದ್ಧಕ್ಷೇಮನೆಂಬ ದೊರೆಯ ಮಕ್ಕಳು ಇವರೇ ಮುಂದೆ ಸಂಶಪ್ತಕರಾಗಿ ಅರ್ಜುನನ ಕೈಯಲ್ಲಿ ಸಹ ಇವರು ಅಭಿಮನ್ಯು ಸತ್ತ ದಿವಸಕ್ಕೆ ಸಂಶಪ್ತಕರನ್ನು ಇದು ಸೂಯಿಸೈಡ್ ಸ್ಕ್ವಾಡ್ ಸಂಶಾದ ಕಥೆ ಮುಂದೆ ಹೇಳೋಣ ಅವ್ರಿಗೆ ದ್ವೇಷವಿತ್ತು ಅದರಲ್ಲಿ ದೊಡ್ಡವನನ್ನು ಸುಶರ್ಮ ಅಂತ ಕರೀತಾ ಇದ್ದರು ಅವನೇನು ಬ್ರಾಹ್ಮಣ ಇರಲಿಲ್ಲ ಆದರೂ ಸುಶರ್ಮ ಅಂತ ಅವನ ಹೆಸರು ಅವನು ಹೇಳ್ದ ನಾವು ಪಾಂಡವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕಿದೇ ಕಾಲ ಆದ್ದರಿಂದ ನಾವು ದಕ್ಷಿಣ ಗೋಗ್ರಹಣವನ್ನು ಮಾಡ್ತೇವೆ ದಕ್ಷಿಣಕ್ಕೆ ಹೋಗಿ ಮತ್ಸ್ಯನಗರಿಯ ದಕ್ಷಿಣ ಭಾಗದಲ್ಲಿ ದನ ಮೇಯುವುದನ್ನು ಹಿಡಿತೇವೆ ಇದು ಗೋಗ್ರಹಣ ಗೋಗ್ರಹಣ ಅಂದ್ರೇನು ಅನೇಕರಿಗೆ ಇವತ್ತಿನ ಯುಗದಲ್ಲಿ ಅರ್ಥ ಆಗೋದಿಲ್ಲ ಒಂದು ರಾಜ್ಯಕ್ಕೆ ಮುತ್ತಿಗೆ ಹಾಕಿದರೆ ಊರು ಸುತ್ತ ದನಗಳು ಮೇಯ್ತಾ ಇರ್ತೇವೆ ಗೋಮಾಳ ಅನ್ನೋದು ಪ್ರಸಿದ್ಧವಾದ ಜಾಗ ಇವತ್ತು ಗೋಮಾಳ ಇಲ್ಲ ಗಂಟ್ಲಿಲ್ಲ ಎಲ್ಲವನ್ನು ತಿನ್ನುವುದು ಭೂಮಾಫಿಯಾ ನಾವು ಕೇಳ್ತಾ ಇದ್ದೇವೆ ಆಗಿನ ಕಾಲ ಮಹಾಭಾರತ ಕಾಲದಲ್ಲಿ ಗೋವುಗಳು ಮೇಯುವುದಕ್ಕೆ ಪ್ರತಿ ಹಳ್ಳಿಯಲ್ಲಿಯೂ ಸಾರ್ವಜನಿಕವಾದ ಕ್ಷೇತ್ರಗಳನ್ನು ಬಿಡುತ್ತಿದ್ದರು ಅದನ್ನು ಯಾರು ಒತ್ತುವರಿ ಮಾಡತಕ್ಕದ್ದಲ್ಲ ಅನ್ನೋ ಧರ್ಮದ ಬಂಧನವಿತ್ತು ವಿರಾಟನಲ್ಲಿ ಗೋ ಸಮೃದ್ಧಿ ಇತ್ತು ಇವತ್ತು ಗೋ ಸಂತತಿ ಕ್ಷೀಣವಾಗ್ತಾ ಇದೆ ಅಂತ ಕೇಳ್ತೇವೆ ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಲೆಕ್ಕವಿಲ್ಲದಷ್ಟು ಗೋವುಗಳು ಐಶ್ವರ್ಯ ಎಷ್ಟು ಅಂದರೆ ಹಣ ಲೆಕ್ಕ ಹಾಕ್ತಿರಲಿಲ್ಲ ಕೋಟಿ ಹಣ ಅಂತ ಒಬ್ಬನಲ್ಲಿ ಎಷ್ಟು ಗೋವುಗಳಿದೆ ಅಂತ ಲೆಕ್ಕ ಹಾಕ್ತಿದ್ರು ಸ್ವಾಮಿ ಅವರು ಐವತ್ತು ಸಾವಿರ ಗೋವಿಟ್ಟವರು ಐಶ್ವರ್ಯವಂತರು ಅವನಲ್ಲಿ ಲಕ್ಷ ಗೋವಿದೆ ಆದ್ದರಿಂದ ಅವನು ದೊಡ್ಡವನು ಐಶ್ವರ್ಯವಂತ ಈಗ ಲೆಕ್ಕಾಯಿತು ಆದ್ದರಿಂದ ದಕ್ಷಿಣ ಭಾಗದಿಂದ ನಾವು ಅಟ್ಯಾಕ್ ಮಾಡ್ತೇವೆ ಗೋವುಗಳನ್ನು ಹಿಡಿದ್ರೆ ಗೋವುಗಳರು ಹೋಗಿ ಚಾಡಿ ಹೇಳ್ತಾರೆ ಊರಲ್ಲಿ ದೊರೆಗಳು ಸೈನ್ಯ ತಗೊಂಡು ಬರ್ತಾರೆ ಗೋವುಗಳನ್ನು ಕೊಲ್ಲುವುದಲ್ಲ ಗೋವುಗಳನ್ನು ಹಿಡಿಯುವುದು ಗೋಗ್ರಹಣ ಅಂದರೆ ಗೋವುಗಳನ್ನು ಹಿಡಿಯುವುದು ನೋಡೋಣ ಬಿಡಿಸ್ಕೊಳ್ಳೋಕೆ ಶಕ್ತಿ ಇದ್ದರೆ ಬನ್ನಿ ಅಂತ ಹೇಳಿ ಮುತ್ತಿಗೆ ಮಾಡುವಾಗ ಮೊದಲು ಗೋವುಗಳನ್ನು ಹಿಡಿಯುತ್ತಿದ್ದು ಆಗಿನ ಕಾಲದ ಪದ್ಧತಿ ಇದೆಲ್ಲ ಹೇಳಬೇಕು ಸಣ್ಣ ಹುಡುಗರಿಗೂ ಒಂದು ಕಾಲದಲ್ಲಿ ಗೊತ್ತಾಗ್ತಾ ಇತ್ತು ಈಗ ದೊಡ್ಡವರಿಗೂ ಹಿಡಬೇಕಾಗಿದೆ ದಕ್ಷಿಣದ ಕಡೆಯಿಂದ ನಾನು ಹೋಗ್ತೇನೆ ನೀವು ಉತ್ತರದ ಕಡೆಯಿಂದ ಬನ್ನಿ ಉತ್ತರದ ಕಡೆ ಅದು ಉತ್ತರ ಗೋ ಗ್ರಹಣ ಅಲ್ಲಿ ಕೌರವರ ಸಮಸ್ತ ಸೈನ್ಯವು ಕರ್ಣ ದುರ್ಯೋಧನ ಭೀಷ್ಮ ದ್ರೋಣ ಅಶ್ವತ್ಥಾಮ ಮೊದಲುಗೊಂಡು ಎಲ್ಲರೂ ಉತ್ತರದ ಕಡೆಯಿಂದಲೂ ಈ ಸುಶರ್ಮ ಎಂಬ ತ್ರಿಗರ್ತ ದಕ್ಷಿಣದ ಕಡೆಯಿಂದಲೂ ಮತ್ಸ್ಯನಗರಿಗೆ ಮುತ್ತಿಗೆ ಹಾಕೋದು ಅಂತ ತೀರ್ಮಾನವನ್ನು ಮಾಡಿದರು ವನವಾಸ ಆರಂಭವಾದದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಅರವತ್ತೆಂಟನೇ ವರ್ಷ ಬಿ ಸಿ ಮಾರ್ಗಶಿರ ಕೃಷ್ಣ ನವಮಿ ಇವತ್ತು ಪಾಂಡವರು ಅದರಲ್ಲಿ ಅರ್ಜುನ ಉತ್ತರ ಗೋಗ್ರಹಣದಲ್ಲಿ ಕಾಣಿಸಿಕೊಳ್ಳುವ ದಿವಸಕ್ಕೆ ಸರಿಯಾಗಿ ವನವಾಸವು ಅಜ್ಞಾತವಾಸವು ಮುಗಿದು ಚಾಂದ್ರಮಾನ ಲೆಕ್ಕಾಚಾರದಲ್ಲಿ ಹದಿಮೂರು ವರ್ಷದ ಮೇಲೆ ಐದು ತಿಂಗಳಿನ ಮೇಲೆ ಒಂಬತ್ತು ದಿವಸ ಕಳೆದಿದೆ ಸೌರಮಾನದಲ್ಲಿ ಹದಿಮೂರು ವರ್ಷ ಕಳೆದು ಹದಿನೆಂಟು ದಿವಸ ಕಳೆದಿದೆ ಯಾವ ರೀತಿ ಲೆಕ್ಕಾಚಾರ ಮಾಡಿದರೂ ಹದಿಮೂರು ವರ್ಷವಂತೂ ಕಳೆದಿದೆ ಇದು ಲೆಕ್ಕಾಚಾರ ಸ್ಪಷ್ಟವಾಗಿ ಭೀಷ್ಮ ದ್ರೋಣರು ಹೇಳ್ತಾರೆ ದುರ್ಯೋಧನ ಅಂಡಾಭಂಡ ಮಾಡ್ತಾನೆ ಇಲ್ಲ ಹದಿಮೂರನೇ ವರ್ಷ ಮುಗುದಿಲ್ಲ ಹದಿಮೂರನೇ ವರ್ಷ ಮುಗುದಿಲ್ಲ ಮಧ್ಯದಲ್ಲಿ ಕಾಣಿಸ್ಕೊಂಡ್ರು ನಿಮ್ಮ ತಲೆ ಎಂಬುದಾಗಿ ಲೆಕ್ಕಾಚಾರ ಹೇಳ್ತಾರೆ ಭೀಷ್ಮರು ದ್ರೋಣರು ಚೌರ್ಮಾನ ಚಾಂದ್ರಮಾನ ಕೊಸರು ಅಂತ ಹೇಳ್ತೇವೆ ಹದಿಮೂರು ವರ್ಷದ ಮೇಲೆ ಐದು ತಿಂಗಳು ಬೇರೆ ನಡೆದಿದೆ ಐದು ತಿಂಗಳ ಮೇಲೆ ಒಂಬತ್ತು ದಿವಸ ಅಂದರೆ ಯಾವ ದಸರೆ ಉತ್ಸವದಲ್ಲಿ ದುರ್ಗಾಷ್ಟಮಿ ದಿವಸ ಪಾಂಡವರು ಅಲ್ಲಿ ಮತ್ಸ್ಯನಗರಿ ಪ್ರವೇಶ ಮಾಡ್ತಿದ್ರು ಅದೇ ದುರ್ಗಾಷ್ಟಮಿ ದಿವಸಕ್ಕೆ ಸರಿಯಾಗಿ ಅಧಿಕ ಮಾಸ ಬಂತು ಆ ವರ್ಷ ಅಂತ ಕಾಣುತ್ತೆ ಈಗ ಲೆಕ್ಕಾಚಾರ ಹಾಕಿದ್ದೇವೆ ಮಧ್ಯ ಮಧ್ಯೆ ಬರುವ ಅಧಿಕ ಮಾಸಗಳನ್ನು ನೀವು ಲೆಕ್ಕ ಹಾಕ್ಕೊಂಡು ಒಟ್ಟು ಲೆಕ್ಕಾಚಾರ ಕೊಟ್ಟಿದ್ದಾರೆ ಗಣಿ ತೆಗ್ಗಿರೋದನ್ನು ನೋಡ್ಬೋದು ತತಸ್ತೇಷಾಂ ಮಹಾರಾಜ ತತ್ರೈವಾಮಿತ ತೇಜಸಾಂ ಛದ್ಮಲಿಂಗ ಪ್ರವಿಷ್ಟಾನಾಂ ಪಾಂಡವಾನಾಂ ಮಹಾತ್ಮನಾಂ ವ್ಯತೀತಃ ಸಮಯ ಸಮ್ಯಕ್ ವಸದಾಂ ವೈ ಪುರೋತ್ತಮೇ ಸಮಯ ಸಮ್ಯಕ್ ಹದಿಮೂರು ವರ್ಷ ಕಳೆದು ಹೋಯಿತು ಅಂದರು ಯಾಕೆ ಕಳೆದು ಹೋಯಿತು ಈಗ ಲೆಕ್ಕಾಚಾರ ಕೊಡ್ತಾರೆ ವ್ಯಾಖ್ಯಾನಕಾರರು ಪರಾಂ ಸಂಭಾವನಾಂ ಚಕ್ರೇ ಕುಂತಿ ಪುತ್ರೇ ಯುಧಿಷ್ಠಿರೇ ಪಾಂಡವರು ನಿರ್ವಿಘ್ನವಾಗಿ ತಮ್ಮ ಅಜ್ಞಾತವಾಸ ಮುಗಿದಿದ್ದಕ್ಕೆ ಒಬ್ಬರೊಬ್ಬರು ದೂರದಲ್ಲಿ ಕಣ್ಣಿನಿಂದ ಅಭಿನಂದನೆ ಮಾಡಿಕೊಳ್ತಾ ಇದ್ದಾರೆ ಈ ಕಡೆಯಲ್ಲಿ ಈ ದಕ್ಷಿಣ ಗ್ರಹಣ ಆರಂಭವಾಯಿತು ಹೇಗಾಯಿತು ಆದಾ ತುಂಗಾಹ ಸುಶರ್ಮಾತ ಕೃಷ್ಣ ಪಕ್ಷಸ್ಯ ಸಪ್ತಮೀ ಮಾರ್ಗೀಶ್ವರ ಮಾಸ ಕೃಷ್ಣ ಪಕ್ಷ ಸಪ್ತಮಿ ದಿವಸ ಅವನು ದಕ್ಷಿಣದಿಂದ ಗೋವುಗಳನ್ನು ಹಿಡಿದ ಅಷ್ಟಮ್ಯಾಂತೆ ನೆಗರಿನಂತ ಗೋಕುಲ ಸಹಸ್ರಶಃ ಅಷ್ಟಮಿ ದಿವಸ ಬಂದು ಹಿಡಿದಿದ್ದಾರೆ ಸಪ್ತಮಿ ಬಂದರು ಅಷ್ಟಮಿ ಪೂರ್ತಿ ಅಲ್ಲಿಯೇ ಇದ್ದರು ಗೋಕುಲಾನ ಗೋಕುಲಾನಿ ಸಹಸ್ರಶ ಅರವತ್ತು ಸಾವಿರ ಕುದುರೆ ಎರಡು ಲಕ್ಷ ಪದಾತಿ ಎಂಟು ಸಾವಿರ ರಥ ಒಂದು ಸಾವಿರ ಆನೆ ಇದು ಕೌರವರ ಸೇನೆ ಅದರಲ್ಲಿ ಒಂದು ಭಾಗ ಇಲ್ಲಿ ಬಂದಿತ್ತು ಇನ್ನೊಂದು ಭಾಗ ಅಲ್ಲಿ ಹೋಗಿತ್ತು ಅದಕ್ಕೆ ಸರಿಸಮಾದ ವಿರಾಟನ ಸೈನ್ಯ ಅಷ್ಟು ದೊಡ್ಡದಾಗಿರಲಿಲ್ಲ ಅವನು ಬಂದು ಹಿಡ್ದ ಗೋಪಾಲಾನ್ ಪ್ರತ್ಯ ಪ್ರತ್ಯಯುದ್ಧಂತ ದನ ಕಾಯುವುದಕ್ಕೆ ಆ ಅರವತ್ತೆಪ್ಪತ್ತು ಸಾವಿರ ಗೋವುಗಳನ್ನು ಕಾಯುವುದಕ್ಕೆ ಸಹಸ್ರಾರು ಗೋವುಗಳರಿದ್ದರು ಎಲ್ಲರೂ ನಾಮಧಾರಿಗಳು ಪೇಟ ಕಟ್ಟಿದ್ದರು ಕೆಂಪು ಬಟ್ಟೆ ಗೋವುಗಳರ ಚಿಹ್ನೆ ಕೆಂಪು ಪೇಟ ಧರಿಸಬೇಕು ಸೊಂಟಕ್ಕೆ ಕೆಂಪು ಪಟ್ಟಿ ಧರಿಸಬೇಕು ಕೈಯಲ್ಲಿ ಬಣ್ಣದ ಕೋಲುಗಳನ್ನು ಇಟ್ಕೊಳ್ಳಬೇಕು ಇದೆಲ್ಲ ಹಳೆ ನಾಟಕದಲ್ಲಿ ಬಯಲಾಟದಲ್ಲಿ ತೋರಿಸ್ತಾ ಇದ್ದರು ಕಣ್ಣು ಕಟ್ಟುವಂತೆ ಚಿತ್ರ ಕೊಡ್ತಾರೆ ಅವ್ರನ್ನೆಲ್ಲ ಹೊಡೆದ್ರು ಬಡಿದ್ರು ಶರ್ಮನ ಕಡೆಯವರು ತ್ರಿಗರ್ತರ ಕಡೆಯವರು ಎಲ್ಲಿಂದ್ರೂ ಇದ್ದಕ್ಕಿದ್ದಾಗ ಬಂದಿದ್ದಾರೆ ಇದು ನಿರೀಕ್ಷೆಯೇ ಇಲ್ಲ ಅಯ್ಯೋ ತೇ ಹನ್ಯಮಾನ ಎಂಥೆಂಥ ಏಟು ಬೀಳ್ತಾ ಸತ್ಯ ಹೋದವು ಅಂತ ತಿಳ್ಕೊಂಡು ಹೋಗಿ ಹೇಳ್ರು ನಿಮ್ಮ ಯಜಮಾನರಿಗೆ ನಾವು ಹಿಡಿದಿದ್ದೇವೆ ಕೌರವ್ರ ಕಡೆಯವರು ಅಂತ ಅವನು ಕಿರಿಸಿಕೊಂಡ ಸುಶರ್ಮ ಒಬ್ಬ ಗೋಪಾಲಕನನ್ನು ಮುಖ್ಯಸ್ಥನನ್ನು ವಯಸ್ಸಾಗಿದ್ದವನನ್ನು ಓಡಿ ಹೇಳಿ ಊರಿಗೆ ಹೋಗಿ ಅಂತ ಹೇಳಲಾಗಿ ಅವನು ಓಡಿ ಬಂದ ಸೋಬ್ರವೀದುಪಸಂಗಮ್ಯ ವಿರಾಟಂ ಪ್ರಣತಸ್ತದ ಇಲ್ಲಿ ಅರಮನೆಯಲ್ಲೋ ಸೂತಕ ಸೇನಾಪತಿ ಹೋಗಿಬಿಟ್ಟಿದ್ದಾನೆ ಈ ಸೈರಂಧ್ರಿನೇನು ಮಾಡ್ತಾಳೆಯೋ ಅಂತ ಭಯ ಇಡೀ ಅರಮನೆಯಲ್ಲಿ ಸೂತಕದ ವಾತಾವರಣ ನೋಡಿದ್ರೆ ಇಲ್ಲಿ ಮರು ದಿವಸ ಈ ಗೋವುಗಳು ಬೇರೆ ಹಿಡಿದಿದ್ದಾರೆ ಅಂದಾಗ ಕೈ ಕೈ ಹಿಸಿಕೊಂಡ ವಿರಾಟ್ ರಾಜ ಅಯ್ಯೋ ಈ ಸಮಯಕ್ಕೆ ಮೃತ್ಯು ಹೀಗೆ ಬರಬೇಕೆ ನಮ್ಮೂರು ರಕ್ಷಣೆ ಮಾಡೋರು ಯಾರು ಯಾರಯ್ಯ ರಕ್ಷಣೆ ಮಾಡ್ತಾರೆ ಕೀಚಕ ಹೋಗ್ಬಿಟ್ನಲ್ಲ ಅವನ ತಮ್ಮ ಇದ್ದ ವಿರಾಟ್ ರಸ್ಯ ಪ್ರಿಯೋ ಭ್ರಾತ ಶತಾನೀಕೋಭ್ಯ ಹಾರಯತಿ ಆ ತಮ್ಮನನ್ನು ಕರೆಯರೋ ಅವನು ಬಂದ ಮದಿರಾಕ್ಷ ಶತಸೂರ್ಯ ಶತಾವರ್ತ ಶತವಿಂದು ಶತಾಕ್ಷಿಮತಿ ಇವರು ಐದಾರು ಜನ ವಿರಾಟ್ ರಾಜನ ಸೋದರರು ಇವರೆಲ್ಲರೂ ಮೊದಲನೇ ದಿವಸ ಮಹಾಭಾರತ ಯುದ್ಧದಲ್ಲಿಯೇ ಭೀಷ್ಮನಿಂದ ಸಾಯ್ತಾರೆ ಶೂರರು ವೀರರು ಇದ್ದರೂ ಕೀಚಕನಿಗೆ ಎಷ್ಟು ಸಮವಿಲ್ಲ ಅಭೇದ್ಯ ಕಲ್ಪಂ ನೋಡಿದ ಇವ್ರನ್ನೆಲ್ಲ ಎಲ್ಲ ಯುದ್ಧ ಮಾಡೋರು ಆದರೆ ಕೌರವ್ರ ಜೊತೆಲಿ ಯಾರಪ್ಪ ಯುದ್ಧ ಮಾಡ್ತಾರೆ ತನ್ನ ಇಬ್ಬರು ಮಕ್ಕಳು ಮೊದಲನೇ ಹೆಂಡತಿ ಮಕ್ಕಳು ಶ್ವೇತಂ ಶಂಖಂ ಅವರನ್ನು ಕರೆದ ಶ್ವೇತನೆಂಬುವನು ಮಹಾಪರ ಪರಾಕ್ರಮಿ ಅವನು ಮೊದಲನೇ ದಿವಸ ಯುದ್ಧದಲ್ಲಿ ಭೀಷ್ಮನಿಗೆ ಒಂದು ಚಳ್ಳೆ ಹಣ್ಣು ತಿನ್ನಿಸ್ತಾನೆ ನೋಡ್ರಿ ಎಷ್ಟು ಎಷ್ಟು ಅವನ ಕೈಯಲ್ಲಿದ್ದ ಎಷ್ಟೊಂದು ಧನುಸ್ಸುಗಳನ್ನು ಪುಡಿ ಮಾಡಿದ ರಥವನ್ನು ಪುಡಿ ಮಾಡಿದ ಮಹಾವೀರನಿದ್ದ ಮಕ್ಕಳಿದ ನೀವೇ ಊರನ್ನು ಕಾಪಾಡಬೇಕು ಅಂತ ಹೇಳಿದಾಗಿ ಅವರೆಲ್ಲ ಸಿದ್ಧವಾಗಿದ್ದಾರೆ ಕಂಕಭಟ್ಟ ಕೂತಿದ್ದ ಆ ಹೊತ್ತಲ್ಲಿಯೂ ಪಗಡೆ ಆಟ ನಿಲ್ಲಿಸಲಿಲ್ಲ ದೊರೆಯಾದವನು ಧರ್ಮರಾಜನ ಸನ್ಯಾಸಿ ವೇಷದ ಕಂಕಭಟ್ಟನ ಜೊತೆಯಲ್ಲಿ ಆ ಸೈನ್ಯ ಎಲ್ಲ ಜಮಾವಣೆ ಆಗೋ ತನಕ ಒಂದು ಆಟ ಆಡಿಬಿಡೋಣ ಅಂತ ಪಗಡೆ ಆಡ್ಕೊಂಡು ಕೂತರು ಕಂಕಭಟ್ಟ ಹೇಳ್ದ ಮಹಾರಾಜರೇ ಇದು ಆ ಜೂಜಾಟ ಸಮಯವಲ್ಲ ನಾವು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು ವರ್ಷ ಆಶ್ರಯ ಪಡೆದಿದ್ದೇವೆ ನಿಮ್ಮ ಉಪ್ಪನ್ನು ತೀರಿಸಬೇಕಾದ ನಮ್ಮ ಕರ್ತವ್ಯ ಋಣ ತೀರಿಸಬೇಕು ಏ ನೀನೇನು ಋಣ ತೀರಿಸ್ತೀಯ ಈ ಸನ್ಯಾಸಿ ಬರೀ ಜೂಜಾಟ ಮಾಡ್ತೀಯ ಇದ್ದಾಗ ಅವನು ಹೇಳ್ದ ನನಗೂ ರಥಗೀತ ಓಡಿಸೋದು ಗೊತ್ತು ಸ್ವಲ್ಪ ಬಿಲ್ವಿದ್ಯೆ ಕಲ್ತಿದ್ದೇನೆ ಆಪತ್ಕಾಲ ಅಂದರೆ ಆದರೆ ನಮ್ಮ ಮನೇಲಿ ಒಬ್ಬ ಅಡುಗೆವನಿದ್ದಾನಲ್ಲ ಇವನು ಭೀಮನಿಗೆ ಸಾರಥ್ಯ ಮಾಡ್ತಿದ್ದ ಭೀಮನ ಕೈಲಿ ಗದಾ ಯುದ್ಧವನ್ನು ಕಲಿತವನು ಅವನು ಪರಾಕ್ರಮ ಸಾಮಾನ್ಯವಲ್ಲ ಆಪತ್ಕಾಲ ಒಂದು ಅವಕಾಶ ಕೊಟ್ಟು ನೋಡಿ ನಮ್ಮ ಸೈನ್ಯ ಏನಿದೆಯೋ ಅದನ್ನು ಅವನು ಕರ್ಕೊಂಡು ಮುಂದಕ್ಕೆ ಹೋಗಲಿ ಈ ಬೃಹನ್ನಳೆಯಲ್ಲಿ ಬಂದಿದ್ದಾಳಲ್ಲ ಬರೀ ನಾಟ್ಯ ಮಾಡೋ ತಿಳ್ಕೊಬೇಡಿ ಬಿಲ್ಲು ಚೆನ್ನಾಗಿ ಗೊತ್ತು ವಿದ್ಯೆ ಅವನಿಗೆ ನಿಮ್ಮ ಕುದುರೆ ಕಾಯವನಿದ್ದಾನಲ್ಲ ದನಗ ಇದ್ದಾನಲ್ಲ ಕುಲ ಸಹದೇವ ಹೆಸರು ಹೇಳಿದೆ ಅವರೂ ಕೂಡ ಒಂದು ಸಮಯ ಅಂದರೆ ಯುದ್ಧವನ್ನು ಬಲ್ಲವರಿದ್ದಾರೆ ಇವರು ಇಷ್ಟು ಜನನ್ನ ಕರ್ಕೊಂಡು ನಾವು ಯುದ್ಧಕ್ಕೆ ಹೋಗೋಣ ನಾನು ಬರ್ತೇನೆ ರಥದಲ್ಲಿ ನೀವು ನಡೆಯಿರಿ ಎಂಬುದಾಗಿ ಹುರಿದುಂಬಿಸಿದರೆ ಏನು ವಿವರಗಳನ್ನು ಕೊಟ್ಟಿದ್ದಾರೆ ತಮ್ಮಂದನ್ನು ವರ್ಣೆ ಮಾಡುವುದರಲ್ಲಿ ಒಂದು ಹೆಮ್ಮೆ ಆದರೆ ಸೂಚ್ಯವಾಗಿ ಮಾಡ್ತಾನೆ ಧರ್ಮರಾಜ ವಿರಾಟ್ ರಾಜನ ಕುಬಿಟ ಅಡುಗೆಯವರು ಜೂಜು ಭಟ್ರು ನೃಬೃಹಣ್ಣಳೆ ಇವ್ರನ್ನ ಕಟ್ಕೊಂಡು ಸೈನ್ಯಕ್ಕೆ ಹೋದರೆ ಚಪ್ಪಾಳೆ ಹಾಕಿ ನಗುತ್ತಾ ಬದುಕಿರೋ ತನಕ ಕೌರವ್ರು ನಗುತ್ತಾರೆ ಶಿಶಿ ನಮ್ಮ ಆಶ್ರಯದಲ್ಲಿರೋರು ನಿಮಗೆ ಈ ತೊಂದರೆ ಬೇಡ ಅಂದಮೇಲೆ ಸುಮ್ಮನೆ ನಾವು ಹೇಳಿದಷ್ಟು ಕೇಳಿ ಆ ಅಡುಗೆ ಅವನು ಎಂಥೆಂಥ ಜೀಮೂತ್ರನ ಕೊಂದಿದ್ದು ನೋಡಿದ್ದೀರಲ್ಲ ಪರಾಕ್ರಮ ಅಂದಮೇಲೆ ಸ್ವಲ್ಪ ಜೀವ ಬಂತು ಏನೋ ಹೇಳ್ತಾನೆ ಕಗ್ಗಭಟ್ಟ ಆಗಲಿ ಎಂಬುದಾಗಿ ಒಪ್ಪಿಕೊಂಡ್ರು ಅದು ವಿಂಶತಿಸ್ತು ಸಹಸ್ರಾಣಿ ನರಾಣಾಮನುಯಾಯಿನಾಂ ಅಷ್ಟೋರಥ ಸಹಸ್ರಾಣಿ ದಶನಾಗ ಚ ಲೆಕ್ಕ ಆಗಲೇ ಹೇಳಿದವಲ್ಲ ಅಷ್ಟು ದೊಡ್ಡ ಸೈನ್ಯ ವಿರಾಟ್ನಲ್ಲಿದ್ದಿದ್ದು ಮೂಲ ಬಲ ರಿಸರ್ವ್ ಫೋರ್ಸ್ ಒಂದೂ ಬಿಡದೆ ಇದು ತಪ್ಪು ಊರಿನ ರಕ್ಷಣೆಗೆ ಅಂತ ಒಂದಷ್ಟು ಸೈನ್ಯ ಇಡಬೇಕೋ ಇಲ್ವೋ ಅದು ಇಡಲಿಲ್ಲ ಮೂಲ ಬಲ ಎಲ್ಲವನ್ನೂ ಕರೆದುಕೊಂಡು ಗ್ರಹಣ ಬರುತ್ತೆ ಅಂತ ಗೊತ್ತಿಲ್ಲದೆ ಸ್ವಯಂ ವಿರಾಟ್ ರಾಜ ಉತ್ತರ ಕುಮಾರ್ ಒಬ್ಬನನ್ನು ಊರಲ್ಲಿಟ್ಟು ಯಾಕೆ ಯುದ್ಧ ಕಂಡ್ರೆ ಭಯ ಅವನಿಗೆ ರಕ್ಷಣೆಗೆ ಅಂತಲ್ಲ ಅವನೊಬ್ಬನನ್ನು ಊರಲ್ಲಿ ಬಿಟ್ಟು ಇವರೆಲ್ಲರೂ ದಕ್ಷಿಣದ ಕಡೆಗೆ ಆ ಕೌರವರನ್ನು ಎದುರಿಸೋದಕ್ಕೆ ಹೋಗ್ತಾ ಇದ್ದಾರೆ ಗತಾಂ ಪರಸ್ಪರಂ ರಾಜನ್ ಏನು ಯುದ್ಧ ನಡೆಯಿತು ಗೋವುಡರೆಲ್ಲ ಒಂದು ಕಡೆ ಇದ್ದಾರೆ ದನಗಳನ್ನೆಲ್ಲ ಅಟ್ಟಿದ್ದಾರೆ ತೊಂಡಿನಂತೆ ಕೂಡ ಹಾಕಿದ್ದಾರೆ ಪಕ್ಷಿಗಳೆಲ್ಲ ಕೀಳ್ಸ್ಕೊಂಡು ಓಡ್ತಾ ಇವೆ ಆ ಕಾಡಲ್ಲಿ ಅಷ್ಟು ದೊಡ್ಡ ಯುದ್ಧ ನಡೆದದ್ದೇ ಇಲ್ಲ ಆದರೆ ಸೈನ್ಯವನ್ನು ವ್ಯೂಹರಚನೆ ಮಾಡಿದ್ದ ಧರ್ಮರಾಜ ಒಂದು ಪಕ್ಷಿಯಾಕಾರದಲ್ಲಿ ಗಾರುಡ ವ್ಯೂಹವನ್ನು ಮಾಡಿಕೊಂಡು ಅದರ ಕೊಕ್ಕಿನಲ್ಲಿ ತುಂಡಮ ತುಂಡಮಾಸಿ ಯುಧಿಷ್ಠಿರ ಪಕ್ಷಿಯ ಕೊಕ್ಕಿನ ಜಾಗದಲ್ಲಿ ಸ್ವಯಂ ಧರ್ಮರಾಜನು ಪಕ್ಷವು ಯಮೋಚ ಭವತಃ ರೆಕ್ಕೆಯ ಜಾಗದಲ್ಲಿ ನಕುಲ ಸಹದೇವರು ಭೀಮಸೇನ ಸುಸಂಕೃದ್ಧ ಸರ್ವಶಸ್ತ್ರಭೃತಾಂ ವರ ದ್ವಿಸಹಸ್ರಂ ರಥಾನ್ವೀರ ಪರಲೋಕಂ ಪ್ರವೇಶಯತಿ ಭೀಮಸೇನಾ ಮಧ್ಯದಲ್ಲಿ ಅವನೊಬ್ಬನೇ ಎರಡು ಸಾವಿರ ರಥಾನ್ ಕೌರವರ ಕಡೆ ಎರಡು ಸಾವಿರ ರಥವನ್ನು ಭೀಮನೇ ಒಂದು ಎರಡು ಗಂಟೆ ಕಾಲದಲ್ಲಿ ಪುಡಿಪುಡಿ ಮಾಡಿದ್ದಾರೆ ಇದು ನಡೆಯಿತು ಶತ ಅನೇಕ ಶತಂ ಹತ್ವ ಯಾರ್ಯಾರು ಎಷ್ಟೇ ಜನರನ್ನು ಕೊಂದರೂ ಸಾಯಂಕಾಲದ ತನಕ ವಿರಾಟ ತತ್ವ ಸಂಗ್ರಾಮಿ ಹತ್ವ ಪಂಚಶತಾನ್ ರಥಾನ್ ಐದು ನೂರು ರಥಿಕರನ್ನು ವಿರಾಟ್ ರಾಜ ಮುದುಕನಾಗಿದ್ದರು ಅವನೂ ಸಂಹಾರ ಮಾಡಿದ್ದಾನೆ ಏನು ಚಿತ್ರ ಕೊಡ್ತಾರೆ ಸಹದೇವ ನಾಲ್ಕುನೂರು ಪದಾತಿಗಳನ್ನು ವಿರಾಟ ಐದುನೂರು ಯೋಧರನ್ನು ಐದುನೂರು ರಥಗಳನ್ನು ನೂರೆಂಟು ಕುದುರೆಗಳನ್ನು ಐದು ಮಹಾರಥರನ್ನು ಸಂಹಾರ ಮಾಡಿದ ರಥದಲ್ಲಿ ಹೊರಟಿದ್ದಾನೆ ಭೀಮಸೇನ ಅಪರೂಪ ಅವನಿಗೆ ರಥ ಕಂಡ್ರೆ ಇಷ್ಟ ಇಲ್ಲ ಕಾಲ್ನಡಿಗೆಯಲ್ಲಿ ಗದೆ ಇಟ್ಕೊಂಡು ಹೊರಡುವನು ಇದು ನಡೆಯಿತು ನಡೆಯಿತು ಇದು ದಶಮಿ ತನಕ ಆಗಿ ಹೋಯಿತು ಯುದ್ಧ ಸುಶರ್ಮಾದಿಗಳು ವಿರಾಟನನ್ನು ಸೆರೆ ಹಿಡ್ಕೊಂಡು ಹೋದರು ಸರೆ ಹಿಡ್ಕೊಂಡು ಹೋದರೆ ಅಟ್ಟಿಸ್ಕೊಂಡು ಹೋದ ಭೀಮಸೇನ ಯಾರು ಸೆರೆ ಹಿಡಿದಿದ್ರು ಅವ್ರನ್ನೆಲ್ಲ ಸಂಹಾರ ಮಾಡಿ ಅವರನ್ನು ಬಿಡಿಸಿದ್ದಾನೆ ಅಹಮೇನಂ ಪರಿತ್ರಾಸ್ಯೆ ಶಾಸನ ಅತ್ತವ ಪಾರ್ಥಿವ ಧರ್ಮರಾಜ ಹೇಳಿದ ಅಯ್ಯ ಅಡುಗೆವನೇ ನಮ್ಮ ದೊರೆಯನ್ನೇ ಸರೆ ಹಿಡಿದು ಬಿಟ್ಟಿದ್ದಾರೆ ಹೋಗಿ ಬಿಡಿಸೋ ಅಂತ ಹೇಳಿದಾಗಿ ಮಾಡ್ತೇನೆ ಅಂತ ಹೇಳಿದವನೇ ವೀಕ್ಷಮಾಣು ವನಸ್ಪತಿ ಅಲ್ಲೊಂದು ದೊಡ್ಡ ಮರ ಬೆಳೆದಿತ್ತು ಕಾಡಲ್ಲಿ ಮರವನ್ನೇ ಕಿತ್ತುಕೊಂಡು ಆ ಮರದಿಂದ ಅವ್ರನ್ನೆಲ್ಲ ಸಂಹಾರ ಮಾಡಿದ ಬೇರೆ ಆಯುಧವನ್ನೇ ಹಿಡಿಯಲಿಲ್ಲ ಅವನು ಏ ವಿಮುಕ್ತಸ್ತು ವೇಗೇನ ಭೀಮಸೇನೋ ಮಹಾಬಲ ಗೃಹೀತ್ವಾತುಧನುಶ್ರೇಷ್ಠಂ ಜವೇನ ಸುಮಹ ಜವಹ ಆ ಮರದಿಂದ ಎಷ್ಟು ಕಡೆ ಸಂಹಾರ ಮಾಡಬೇಕು ಮಾಡಿ ಬಿಲ್ಲನ್ನು ಹಿಡ್ಕೊಂಡು ಈಗ ಸುಶರ್ಮಾದಿಗಳು ಓಡ್ತಾ ಇದ್ದಾರೆ ದಕ್ಷಿಣ ಗೋಗ್ರಹಣಕ್ಕೆ ಬಂದವರು ಓಡ್ತಾ ಇದ್ದವ್ರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಭೀಮಸೇನ ನಿಂತ್ಕೊಂಡ್ರೆ ಬದುಕ್ತೀರಿ ಓಡಿದ್ರೆ ಕೊಂದು ಹಾಕ್ತೇನೆ ಅಂತ ಹೇಳಿ ಕೈಗೆ ಸಿಕ್ಕಿದವ್ರನ್ನೆಲ್ಲ ತದೃಷ್ಟ ತಾದೃಶಂ ಯುದ್ಧಂ ಸುಶರ್ಮ ಯುದ್ಧ ಧರ್ಮದ ಚಿಂತೆಯ ಮಾಸ ಮನಸ ಕಿಂ ಶೇಷಂ ಹಿಬಲಸ್ಯ ಮೇ ಹಿಂತಿರುಗಿ ನೋಡಿದ ಸುಶರ್ಮ ಅಯ್ಯೋ ನಮ್ಮ ಸೈನ್ಯ ಏನು ಉಳಿದೆ ಇಲ್ವಲ್ಲ ಯಾವ ಇವನು ಇಷ್ಟು ದೊಡ್ಡ ಬೃಹದಾಕಾರದಲ್ಲಿ ಬಂದಿದ್ದಾನಲ್ಲ ಅವನು ಭೀಮ ಅಂತ ಗುರುತು ಹಿಡಿಯೋಕ್ಕಾಗಲಿಲ್ಲ ಅವನಿಗೂ ಕೂಡ ವೈರಾಟಿ ಪರಮ ಕ್ರುದ್ಧ ಯೋಧೇ ಸಹಸ್ರಂ ಅವಧಿ ತತ್ರ ಕುಂತಿ ಪುತ್ರೋ ಯುಧಿಷ್ಠಿರ ಶಂಖನೆಂಬುವನು ಈ ಯುಧಿಷ್ಠನ ಜೊತೆಯಲ್ಲಿ ಸೇರಿಕೊಂಡು ಒಂದು ಸೈನ್ಯ ಬಾಕಿ ಇಲ್ಲದಂತೆ ಆ ಸುಶರ್ಮನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಅಥಾಶ ಸಾರಥಿಂ ಏನು ಒಂದಕ್ಕೊಂದಕ್ಕೆ ಈ ವಿವರಣೆಯೇ ಬಹಳ ಹೇಳಬೇಕು ಸೂಕ್ಷ್ಮದ ಹೇಳುವ ಕೇಳೋರು ತಲೆ ಸಿಟ್ಟು ಬರಬಹುದು ಅದು ಪ್ರತ್ಯಕ್ಷ ನೋಡಿದವರು ವೇದವ್ಯಾಸರಾದ್ರಿಂದ ಅಷ್ಟೆಲ್ಲ ಕೊಡ್ತಾರೆ ಸುಶರ್ಮಾನಂ ಕೇಶಭಕ್ಷೆ ಪರಾಮೃಶತಿ ಅವನ ತಲೆ ಜುಟ್ಟನ್ನೇ ಹಿಡ್ಕೊಂಡ ಭೀಮಸೇನ ಸುಶರ್ಮನ ತಲೆಯನ್ನೆಲ್ಲ ಪೂರ್ತಿ ಬೋಳಿಸಿ ಸುಣ್ಣದ ಬೊಟ್ಟನ್ನೆಲ್ಲ ಹಚ್ಚಿ ಅವಮಾನ ಮಾಡಿ ಛೀ ಅಣ್ಣನಾಗಿ ಅಂತ ಬಿಟ್ಟಿದ್ದೇನೆ ಜೀವ ಸಮೇತ ಕೊಲ್ತಾ ಇಲ್ಲ ಇವತ್ತು ಹೋಗು ಊರಿಗೆ ಹೋಗು ನಿನ್ನ ಊರಿಗೆ ಹೋಗು ಹೋಗಿ ಇನ್ನು ಮೇಲೆ ಎಲ್ಲಾರು ಯಾರನ್ನು ಕೇಳಿದ್ರೆ ಭೀಮಸೇನನು ದಾಸ ಭೀಮದಾಸ ಅಂತ ಹೇಳ್ಕೋಬೇಕು ಎಲ್ಲರೂ ತಪ್ಪಿಗಿಪ್ಪಿ ಅಡ್ರೆಸ್ ವ್ಯತ್ಯಾಸ ಹೇಳಿದರೆ ಅಲ್ಲೇ ಬಂದು ಕೊಂದು ಬಿಡ್ತೇನೆ ಅಂತೇಳಿ ಅವನಿಗೆ ಜೀವ ಭಿಕ್ಷೆಯನ್ನು ಕೊಟ್ಟು ಓಡಿಸಿದ ಮುಂಚ ಮುಂಚ ಅಧಮಾಚಾರಂ ಬಿಡಿಸಿದವನು ಯುಧಿಷ್ಠಿರ ಆಗಿದ್ದಾನೆ ತಪ್ಪಾಯಿತು ಅಂತ ಬಿಟ್ಬಿಡ್ಬೇಕು ಅವನನ್ನು ಅಂತ ಯುಧಿಷ್ಠರ ಹೇಳಿದ ಹೊತ್ತಿಗೆ ಅವತ್ತು ಸುಶರ್ಮ ಬದುಕಿದ ಬದುಕಿದ್ರಿಂದ ಮಹಾಭಾರತ ಯುದ್ಧದಲ್ಲಿ ಕೌರವ್ರ ಕಡೆ ಮತ್ತೆ ನಿಲ್ಲುವಂತಾಯಿತು ದಾಸಭಾವಂ ಗತೋ ವಿರಾಟಸ್ಯ ಮಹೀಪತೆ ವಿರಾಟನ ದಾಸ ಭೀಮದಾಸ ಅಂತ ಹೇಳಬೇಕು ಅಂತ ಬಿಟ್ಟುಬಿಟ್ರು ಒಂದು ತಪ್ಪಾಗಿ ಹೋಯಿತು ದಕ್ಷಿಣ ಗೋಗ್ರಹಣದಲ್ಲಿ ಪೂರ್ಣವಾಗಿ ವಿರಾಟರ ಸೈನ್ಯಕ್ಕೆ ಜಯ ಸಿದ್ಧಿಯಾಯಿತು ನಾಲ್ವರು ಪಾಂಡವರ ಸಹಾಯದಿಂದ ಅವತ್ತು ರಾತ್ರಿ ಅವರು ಅಲ್ಲೇ ಕಳೆದರು ಇದು ಒಂದೇ ತಪ್ಪಾಯಿತು ಸಂಗ್ರಾಮ ಶಿರಸೋ ಮಧ್ಯೆ ತಾಮ್ ರಾತ್ರಿಂ ಸುಖಿನೋ ವಸನ್ನೇ ಜಾತಕ್ಕೆ ಅವತ್ತು ಅಲ್ಲೇ ಕಳೆದರು ಎರಡು ಲೆಕ್ಕಾಚಾರ ಮಾಡಿದರು ಇಡೀ ಕೌರವ ಸೇನೆ ಇನ್ನೊಂದು ಭಾಗ ಏನಾದರೂ ಅಕಸ್ಮಾತ್ ಇರಬಹುದು ಅದು ಬಂದು ಮುತ್ತಿಗೆ ಹಾಕುತ್ತೀಯೋ ಏನೋ ಈ ಕತ್ಲೆಯಲ್ಲಿ ಗೋವುಗಳನ್ನು ಕರ್ಕೊಂಡು ಹೋಗೋದು ಬೇಡ ಇನ್ನೊಂದು ತುಕಡಿ ಸೈನ್ಯ ಬಿದ್ದರೆ ನಾವು ಇಲ್ಲೇ ಇರೋಣ ಅಂತ ಒಂದು ಲೆಕ್ಕ ಆದರೆ ಇನ್ನೊಂದು ಕಡೆ ಬೇರೆ ಕಡೆಯಲ್ಲಿ ಕೌರವರು ಉತ್ತರ ಗೋಗ್ರಹಣ ಮಾಡ್ತಾರೆ ಅಂತ ಲೆಕ್ಕಾಚಾರವನ್ನೇ ಮಾಡಲಿಲ್ಲ ಆ ದನಗಳೆಲ್ಲ ಅಲ್ಲೇ ಇವೆ ಸುತ್ತ ಸೈನ್ಯ ನಿಲ್ಲಿಸಿದ್ದಾರೆ ಹೊಸ ಮುಖಕ್ಕೆ ಸೀವರಿಸಿದವು ದಸೆ ದಸೆಗೆ ಹಿಂಡುಗಳೊಡೆದು ಹಾಯ್ದವು ಮಸಗಿತು ಅಂಬಾರವರವದ ಕಳವಾಯಿತು ನಿಮಿಷದಲ್ಲಿ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಈ ದನಗಳಿಗೆ ಒಂದರ ಮೇಲೊಂದು ಮುಸುಳಿ ಹಾಕಿ ಅಂಬಾ ಅಂಬಾ ಅಂಬಾ ಅಂತ ಕೀರ್ತಾ ಇತ್ತು ಅದನ್ನು ವರ್ಣನೆ ಮಾಡಿದ್ದಾನೆ ವ್ಯಾಸ ದಕ್ಷಿಣ ಗೋಗ್ರಹಣದಲ್ಲಿ ಕೌರವರಿಗೆ ಹಿಮ್ಮೆಟ್ಟು ಉಂಟಾಯಿತು ಈ ಕಡೆಯಲ್ಲಿ ಇದು ಗೊತ್ತಿಲ್ಲ ಉತ್ತರದ ಕಡೆಯಿಂದ ಬಂದಿದ್ದಾರೆ ಇಡೀ ಸಮಸ್ತ ಕೌರವ ಸೈನ್ಯವಾದದ್ದು ಯಾತೆಯ ತ್ರಿಕರ್ತಾನ್ ಮತ್ಸ್ಯೇತು ಪಶುಂಸ್ತಾನ್ ವೈಪರೀಪ್ಸತಿ ಅಲ್ಲೊಂದು ಅರವತ್ತು ಸಾವಿರ ಭೂಮಿ ಐತಿತ್ತು ಅದು ಸ್ಮಶಾನ ಭಾಗ ನಗರದ ಉತ್ತರ ವಲಯದಲ್ಲಿ ಸಮಸ್ತ ಕೌರವ ಸೈನ್ಯವು ಬಂದು ಅರವತ್ತು ಸಾವಿರ ಗೋವುಗಳನ್ನು ಸೆರೆ ಹಿಡಿದವು